श्रीगुरुभ्यो नमः हरिः ओं श्रीगणेशाय नमः डाक्टर् कृष्णमूर्तिशास्त्री दम्बे पुणच अथ अथर्ववेदीयामुण्डकोपनिषत् प्रारम्भः ॐ भद्रं कर्णेभिः शृणुजामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेमदेवहितञ्जदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिश्शान्तिश्श्शान्तिः अथ प्रथमे मुण्डके प्रथमः खण्डः ॐ ब्रह्मादेवानां प्रथमः सम्बभूव विश्वस्य कर्ता भुवनस्य गोप्ता स ब्रह्मविद्यां सर्वविद्याप्रतिष्ठाम् अथर्वाय ज्येष्ठपुत्राय प्राह अथर्वणेयां प्रवदेत ब्रह्म अथर्वातां प्रोवाचाङ्गिरे ब्रह्मविद्यां स भारद्वाजाय सत्यवहाय प्राह भारद्वाजोऽङ्गिरसे परावरां शौनको ह वै महाशालो अङ्गिरसं विधिवदुपसन्नः पप्रच्छ कस्मिन्नु भगवो विज्ञाते सर्वमिदं विज्ञातं भवति इति तस्मै होवाच द्वे विद्ये वेदितव्ये इति हस्मयद् ब्रह्मविदो वदन्ति परा चैव अपरा तत्रापरा ऋग्वेदो यजुर्वेदः सामवेदो अथर्ववेदः शिक्षाकल्पो व्याकरणं निरुक्तं छन्दो ज्योतिषमिति तथ अथ परा यया तदक्षरमधिगम्यते यत् तदद्रेश्यमग्राह्यमगोत्रमवर्णम् अचक्षुश्रोत्रं तदपाणिपादं नित्यं विभुं सर्वगतं सुसूक्ष्मं तदव्ययं यद्भूतयोनिं परिपश्यन्ति धीराः यथोर्णनासृजते गृह्णते च यथा पृथिव्यामोषधयः सम्भवन्ति यथा सतः पुरुषात् केशलोमानि तथाक्षरात् सम्भवतीह विश्वं तपसा चीयते ब्रह्म ततोन्नमभिजायते अन्नात् प्राणो मनः सत्यं लोकाः कर्मसुजामृतं यः सर्वज्ञः सर्ववित् ಯಸ್ಯ ಜ್ಞಾನಮಯಂತಪಃ ತಸ್ಮಾದೇತದ್ಬ್ರಹ್ಮನಾಮರೂಪಮನ್ನಂಚ ಜಾಯತೆ ಇತಿ ಮುಂಡಕೋಪನಿಷದಿ ಪ್ರಥಮೇ ಮುಂಡಕೆ ಪ್ರಥಮ ಖಂಡ ಸಮಾಪ್ತ ಅಥ ಪ್ರಥಮೇ ಮುಂಡಕೆ ದ್ವಿತೀಯ ಖಂಡ ಓಂ ತದೇತತ್ ಸತ್ಯಂ ಮಂತ್ರೇಷು ಕರ್ಮಾಣಿ ಕವಯೋ ತಾನಿ ತ್ರೇತಾಯಾಂ ಬಹುಧಾ ಸಂತತಾನಿ तान्याचरथ नियतं सत्यकामाः एष एष वस् एष वः पन्थाः सुकृतस्य लोके यदा लेलायते ह्यर्चिः समिद्धे हव्यवाहने तदाज्यभागावन्तरेण आहुतिः प्रतिपादयेत् यस्याग्निहोत्रमदर्शमपौर्णमासम् आ अचातुर्मास्यमनाग्रयणमतिथिवर्जितं च अहुतमवैश्वदेवमविधिना भूतम् आसप्तमांस्तस्य लोकान् हिनस्ति काली कराली च मनोजवा च सुलोहिताया च सुधूम्रवर्णा स्फुलिङ् स्फुलिङ्गिनी विश्वरुची च देवी लेलायमाना इति सप्तजिह्वाः एतेषु यश्चरते भ्राजमानेषु यथा कालं चाहुतयो ह्याददायन् तन्नयन्त्येताः सूर्यस्य रश्मयो यत्र देवानां पतिरेकोऽधिवासः ये ह्येहीति तमाहुतयः सुवर्चसः सूर्यस्य रश्मिभिर्यजमानं वहन्ति प्रियान् वाचमभिवदन्त्योऽर्चयन्त्यः एष वः पुण्यः सुकृतो ब्रह्मलोकः प्लवाह्येते अदृढा यज्ञरूपाः अष्टादशोक्तमवरं येषु कर्म एतच्छ्रेयो येऽभिनन्दन्ति मूढाः जरामृत्युन्ते पुनरेवापि जन्ति ಅವಿದ್ಯಾಯಾಮಂತರೇ ವರ್ತಮಾನಾ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾ ಜಘನ್ಯಮಾನಾ ಪರ್ಯಂತಿ ಮೂಢಾ ಅಂಧೇನೈವ ನೀಯಮಾನಾ ಯಥಾಂಧಾ ಅವಿದ್ಯಾಯಾಂ ಬಹುಧಾ ವರ್ತಮಾನಾ ವಯಂ ಕೃತಾರ್ಥ ಇತ್ಯಭಿಮನ್ಯಂತಿ ಬಾಲಾ ಯತ್ಕರ್ಮಿಣೋ ನ ಪ್ರವೇದಯಂತಿ ರಾಗಾತ್ ತೇನಾತುರಾ ಕ್ಷೀಣಲೋಕಾಶ್ಚ್ಯವಂತೆ ಇಷ್ಟಾಪೂರ್ತಂ ಮನ್ಯಮಾನಾ ವರಿಷ್ಠಂ ನಾಣ್ಯಚ್ಛ್ರೇಯೋ ವೇದಯಂತೆ ಪ್ರಮೂಢಾ ನಾಕಸ್ಯ ಪೃಷ್ಠೇ ತೇ ಸುಕೃತೆ ಅನುಭೂತ್ವಾ ಇಮಂ ಲೋಕಂ ಹೀನತರಂ ವಾ ವಿಶಂತಿ ತಪಶ್ರದ್ಧೇಜೇ ಹ್ಯುಪವಸಂತ್ಯರಣ್ಯೇ ಶಾಂತಾ ವಿದ್ವಾಂಸೋ ಭೈಕ್ಷ್ಯಚರ್ಯಾಂ ಚರಂತಃ ಸೂರ್ಯದ್ವಾರೇಣ ತೇ ವಿರಜಾಃ ಪ್ರಜಾಂತಿ ಯತ್ರಾಮೃತಸ್ಸ ಪುರುಷೋ ಹ್ಯವ್ಯಯಾತ್ಮಾ ಪರೀಕ್ಷ್ಯಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಯಾಮ ನಿರ್ವೇದಮಾಯಾನ್ನಾಸ್ತ್ಯಕೃತ ಅಕೃತಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ತಸ್ಮೈ ಸ ಸಮ್ಯಕ್ ಪ್ರಶಾಂತಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚ ತಾಂ ತತ್ವತೋ ಬ್ರಹ್ಮವಿದ್ಯಾಂ इति मुण्डकोपनिषदि प्रथमे मुण्डके द्वितीयः खण्डः समाप्तः अथ द्वितीये मुण्डके प्रथमः खण्डः ॐ तदेतत्सत्यं यथा सुदीप्तात् पावकाद्विस्फुलिङ्गाः सहस्रशः प्रभवन्ते सुरू सरूपाः तथाक्षराद्विविधाः सौम्यभावाः प्रजायन्ते तत्र चैवापि यन्ति दिव्योऽख्यमूर्तः पुरुषः स बाह्याभ्यन्तरो ह्यजः ಅಪ್ರಾಣೋ ಹ್ಯಮನಾಶುಭ್ರೋ ಹ್ಯಕ್ಷರಾತ್ ಪರತಃ ಪರಃ ಏತಸ್ಮಾಜ್ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾ ಚ ಖಂ ವಾಯುರ್ಜ್ಯೋತಿರಾವಃ ಪೃಥಿವೀ ವಿಶ್ವಸ್ಯ ಧಾರಿಣೀ ಅಗ್ನಿರ್ಮೂರ್ಧಾ ಚಕ್ಷುಷಿ ಚಂದ್ರಸೂರ್ಯೋ ದಿಶಶ್ರೋತ್ರೇ ವಾಗ್ವಿವೃತಾಶ್ಚ ವೇದಾ ವಾಯುಃ ಪ್ರಾಣೋ ಹೃದಯಂ ವಿಶ್ವಮಸ್ಯ ಪದ್ಭ್ಯಾಂ ಪೃಥಿವೀ ಹ್ಯೇಷ ಸರ್ವಭೂತಾಂತರಾತ್ಮಾ ತಸ್ಮಾದಗ್ನಿಸ್ಸಮಿಧೋ ಯಸ್ಯ ಸೂರ್ಯಃ ಸೋಮಾತ್ಪರ್ಜನ್ಯಃ सोमात् पर्जन्य ओषधयः पृथिव्यां पुमान्द्रेतस्सिञ्चति योषितायां बह्वी प्रजा पुरुषा संप्रसूता तस्मादृचः सामययोगुंषि दीक्षास् यज्ञाश्च सर्वे क्रतवो दक्षिणाश्च संवत्सरश्च यजमानश्च लोकाः सोमो यत्र भवते यत्र सूर्यः तस्माच्च देवा बहुधा सम्प्रसूताः साध्या मनुष्याः पशवो वयांसि प्राणापानौ व्रीहि अवौ तपश्च श्रद्धा सत्यं ब्रह्मचर्यं विधिश्च सप्तप्राणाः प्रभवन्ति तस्मात् सप्ताचिषः सप् समिदः सप्तहोमाः ಸಪ್ತ ಇಮೇ ಲೋಕಾಯೇಷು ಚರಂತಿ ಪ್ರಾಣ ಗುಹಾಶಯ ನಿಹಿತಾ ಸಪ್ತ ಸಪ್ತ ಅತಃ ಸಮುದ್ರಾಗಿರಯಶ್ಚ ಸರ್ವೇ ಅಸ್ಮಾತ್ ಸ್ಯಂದಂತೆ ಸಿಂಧವಸ್ಸರ್ವರೂಪಾ ಅತಶ್ಚ ಸರ್ವ ಓಷಧಯೋ ರಸಶ್ಚ ಭೂತೈಸ್ತಿಷ್ಠತೆ ಹ್ಯಂತರಾತ್ಮ ಪುರುಷ ಏವೇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಬ್ರಹ್ಮಪರಾಮೃತಂ ಏತದ್ಯೋ ವೇದನಿಹಿತಂ ಗುಹಾಯಾಂ ಸೋ ವಿದ್ಯಾಗ್ सो विद्या सो अविद्याग्रन्थिं विकिरतीह सौम्य इति मुण्डकोपनिषदि द्वि द्वितीये मुण्डके प्रथमः खण्डः समाप्तः अथ द्वितीये मुण्डके द्वितीयः खण्डः ॐ आविस्सन्निहितं गुहाचरन्नाम महत्पदमत्रैतत् समर्पितम् एजत्प्राणन्निमिष निमिषच्च यदेतत् जानथ सदसद्वरेण्यं परं विज्ञानाद्यद्वरिष्ठं प्रजानां यदर्चिमद् यदणुभ्योऽणु च यस्मिन् लोका निहिता लोकिनश्च तदेतदक्षरं ब्रह्म स प्राणस्तदु वाङ्मनः तदेतत् सत्यं तदमृतं तद्वेद्धव्यं सौम्य विद्धि धनुर्गृहीत्वा औपनिषदं महास्त्रं शरं ह्युपासानिशितं सन्दधीत आयम्य तद्भावगतेन चेतसा लक्ष्यं तदेवाक्षरं सौम्य विद्धि प्रणवो धनुश्चरो ह्यात्मा ब्रह्मतल्लक्ष्यमुच्यते अप्रमत्तेन वेद्धव्यं शरवत्तन्मयो भवेत् यस्मिन् द्यौः पृथिवी चान्तरिक्षम् ओतं मनः सह तमेवैकं जानथ आत्मानम् अन्या वाचो विमुञ्चथ अमृतस्यैष सेतुः अरायिवरथनाभो सहन् संहता यत्र नाड्यः स एषोऽन्तश्चरते बहुधा जायमानः ओमित्येवं ध्या ध्यायथ आत्मानं स्वस्ति वः पाराय तमसः परस्तात् यः सर्वज्ञः सर्ववित् यस्यैष महिमा भुवि दिव्ये ब्रह्मपुरेष्येषः व्योमन्यात्मा प्रतिष्ठितः मनोमयः प्राणशरीरनेता प्रतिष्ठितोऽन्ने हृदयं सन्निधाय तद्विज्ञानेन परिपश्यन्ति धीराः आनन्दरूपमृतं यद्विभाति भिद्यते हृदयग्रन्थिः छिद्यन्ते सर्वसंशयाः क्षीयन्ते चास्य कर्माणि तस्मिन् दृष्टे परावरे हिरण्मये परे कोशे विरजं ब्रह्मनिष्कलं तच्छुभ्रं तच्छुभ्रं ज्योतिषां ज्योतिः तद्यदात्मविदो विदुः न तत्र सूर्यो भाति न चन्द्रतारकं नेमा विद्युतो भान्ति कुतोऽयमग्निः तमेव भान्तमनुभाति सर्वं तस्य भासा सर्वमिदं विभाति ब्रह्मैवेदमृतं पुरस्ताद्ब्रह्म पश्चाद्ब्रह्म दक्षिणतश्चोत्तरेण अधश्चोर्ध्वञ्च प्रसृतं ब्रह्मैवेदं विश्वमिदं वरिष्ठम् इति मुण्डकोपनिषदि द्वितीये मुण्डके द्वितीयः खण्डः समाप्तः अथ तृतीये मुण्डके प्रथमः खण्डः द्वा सुवर्णा सयुजा सकाजा समानं वृक्षं परिशस्वजात् तयोरन्यः पिप्पलं स्वाद्वत्यनष्टन्नन्यो अभिचाकशीति समाने वृक्षे पुरुषो निमग्नो अनीशया शोचति मुह्यमानः जुष्टं यदा पश्यन्नन्यमीश पश्यत्यन्यमीशम् अस्य महिमानमिति वीतशोकः यदा पश्यः पश्यते रुक्मवर्णं कर्तारमीशं पुरुषं ब्रह्मयोनिं तदा विद्वान् पुण्यपापे विधूय निरञ्जनः परमं साम्यमुपैति प्राणोक्षेषय सर्वभूतैर्विभाति विजानन् विद्वान् भवते नातिवादी आत्मक्रीडात्मरतिः क्रियावान् एष ब्रह्मविदां वरिष्ठः सत्येन लभ्यस्तपसा शेष आत्मा सम्यग्ज्ञानेन ब्रह्मचर्येण नित्यम् अन्तःशरीरे ज्योतिर्मयो हि शुभ्रो यं पश्यन्ति यतयः क्षीणदोषाः सत्यमेव जयते नानृतं सत्येन पन्था विदतो देवयानः येनाक्रमन्ति ऋषयो ह्याप्तकामाः यत्र तत् सत्यस्य परमं निधानं बृहच्च तद्दिव्यमचिन्त्यरूपं सूक्ष्माच्च तत्सूक्ष्मतरं विभाति दूरात् सुदूरे तदिहान्तिके च पश्यत्स्विहैव निहितं गुहायां न चक्षुषा गृह्यते नापि वाचा नान्यैर्देवैस्तपसा कर्मणा वा ज्ञानप्रसादेन विशुद्धसत्त्वः ततस्तु ततस्तुत पश्यते निष्कलं ध्यायमानः एषोऽनुरात्मा चेतसा वेदितव्यो यस्मिन् प्राणः पञ्चधा संविवेश प्राणैश्चित्तं सर्वमोतं प्रजानां यस्मिन् विशुद्धे विभ विभवत्येष आत्मा यं यं लोकं मनसा संविभाति विशुद्धसत्त्वः कामयते यांश्च कामान् तन्तल्लोकं जयते तांश्च कामान् तस्मादात्मज्ञं ह्यर्चयेद्भूतिकामः इति मुण्डकोपनिषदि तृतीये मुण्डके प्रथमः खण्डः समाप्तः अथ तृतीये मुण्डके द्वितीयः खण्डः ओं स वेदैतत्परमं ब्रह्मधाम यत्र निहित भाति शुभ्रम उपासते पुरुषं ये ह्यम ते शुक्रमेतदतिवर्तन्ति धीरा कामान्यः कामयते मन्यमानः स कामभिर्जायते तत्र तत्र पश्य पर्याप्तकामस्य कृतात्मनस्तु इह इव सर्वे प्रविलीयन्ति कामाः नायमात्मा प्रवचनेन लभ्यो न मेधया न बहुना श्रुतेन ಯಮೈವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನು ತನು ಸ್ವಾಂ ನಾಯಮಾತ್ಮ ಬಲಹೀನೇನ ಲಭ್ಯೋ ನ ಚ ಪ್ರಮಾದಾತ್ ತಪಸೋ ವಾಪ್ಯಲಿಂಗಾತ್ ಏತೈರುಪಾಯೈರ್ಯತತೆ ವಿದ್ವಾನ್ ತಸ್ಯೈಷ ಆತ್ಮ ವಿಶದೆ ಬ್ರಹ್ಮಧಾಮ ಸಂಪ್ರಾಪ್ಯೈನಂ ಋಷಯೋ ಜ್ಞಾನತೃಪ್ತಾ ಕೃತಾತ್ಮಾನೋ ವೀತರಾಗಾ ಪ್ರಶಾಂತಾ ತೇ ಸರ್ವಗಂ ಸರ್ವತಃ ಪ್ರಾಪ್ಯ ಧೀರಾ ಸರ್ವಮೇವಾವಿಶಂತಿ ते ब्रह्मलोकेषु परान्तकाले परामृतात् परिमुच्यन्ति परामृताः परिमुच्यन्ति सर्वे गताः कलाः पञ्चदश प्रतिष्ठाः सेवाश्च सर्वे देवाश्च सर्वे प्रतिदेवतासु कर्माणि विज्ञानमयश्च आत्मा परेभ्यजे सर्व एकी भवन्ति यथा नद्यः सन् स्यन्दमानाः समुद्रे अस्तङ्गच्छन्ति नामरूपे विहाय तथा विद्वान्नामरूपाद्विमुक्तः परात् परं पुरुषमुपैति दिव्यं यो स यो ह वै तत् परमं ब्रह्मवेद ब्रह्मैव भवति नास्या ब्रह्मवित्कुले भवति तरति शोकं तरति पाप्मां गुहाग्रन्थिभ्यो विमुक्तो अमृतो भवति तदेतद् चाभ्युक्तां क्रिया क्रियावन्तश्रोत्रिया ब्रह्मनिष्ठाः स्वयं जिह्वत एकर्षिं श्रद्धयन्तः तेषामेवैतां ब्रह्मविद्यां वदेत ಶಿರೋವ್ರತಂ ವಿಧಿವದ್ಯೈಸ್ತುಚೀರ್ಣಂ ತದೇತತ್ಸತ್ಯಂ ಋಷಿರಂಗಿರಾಃ ಪುರೋವಾಚ ನೈತದಚೀರ್ಣವ್ರತೋऽಧೀತೆ ನಮಃ ಪರಮಋಷಿಭ್ಯೋ ನಮಃ ಪರಮಋಷಿಭ್ಯಃ ಇತಿ ಮುಂಡಕೋಪನಿಷದಿ ತೃತೀಯೇ ಮುಂಡಕೆ ದ್ವಿತೀಯಃ ಖಂಡ ಸಮಾಪ್ತಃ ಇತಿ ಅಥರ್ವವೇದೀಯ ಮುಂಡಕೋಪನಿಷತ್ ಸಮಾಪ್ತ ಓಂ ಶಾಂತಿಶ್ಶಾಂತಿಶ್ಶಾಂತಿಃ ಓಂ शान्तिश्शान्तिश्शान्तिः ॐ ॐ भद्रं कर्णे विष्णुजामदेवाः भद्रं पश्येवाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितञ्जदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिश्शान्तिश्शान्तिः हरिः ॐ